ಗೋಕುಲದೊಳಗೋರ್ವಳ ಮಾರಿ ಬಲ್ಲು ಜೋಕೆಯಿನ್ ಕೊಡವೊಂದನು ಕೊಟ್ಟು ಗೋಕುಲದೊಳಗೋರ್ವಳ ಮಾರಿ ಬಲ್ಲು ಹಿಂ ಕೊಡವೊಂದನು ಕೊಟ್ಟು ಬೇಕಾದವರಿಗೆ ನಾ ಕೊಡುವೆ ಪಾಲ್ಗಣ್ಣೆ ಬೇಕಾದವರಿಗೆ ನಾ ಕೊಡುವೆ ಪಾಲ್ಗಣ್ಣೆ ಎನ್ನು ಸಹ ಆಕೆ ಸಾರುತ್ತಾ ಬಂದಳು ಆಕೆ ಸಾರುತ್ತಾ ಬಂದಳು ಕಣ್ಮಾಡಿ ಕರಟಿನ ಎಣ್ಣೆ ಗಂಡಿನ ಜಾನೆ ಕಣ್ಣಿಗೆ ಕಪನೇಟು ರನ್ನ ತಿನ್ನವ ತೋಟು ಕಣ್ಮಾಡಿ ಕರಟಿನ ಎಣ್ಣೆ ಗಂಡಿನ ಜಾನೆ ಕಣ್ಣಿಗೆ ಕಪನೇಟು ರನ್ನ ತಿನ್ನವ ತೋಟು ಬಣ್ಣ ಬೀಳಿದನು ಕೆನ್ ಕಣ್ಣೆ ತಾರು ತಬಗಳು ಬಣ್ಣ ಬೀಳಿದನು ತು ಕನ್ನೆ ಸಾರುತ್ತ ಬಂದಳು ಕರಿಯ ಕಾಳಿಂಗನ ತೀಲಿ ತಿಂಬೆಯ ಮಾಡಿ ತೊಟ್ಟಾಳು ತೊಳ್ವ ಪುರಿಯ ಗೊಲ್ಲ ತೀರನ್ನೆ ಕರಿಯ ಕಾಳಿಂಗನ ತೀಲಿ ತಿಂಬೆಯ ಮಾಡಿ ತೊಟ್ಟಾಳು ತೊಳ್ವ ಪುರಿಯ ಗೊಲ್ಲ ತೀರನ್ನೆ ತೊಟ್ಟಾಳು ತೊಳ್ವ ಪುರಿಯ ನಡಿ ಪಲ್ಲು ಸುಳಿ ಪಲ್ಲು ನಡೆ ಹಂಸ ಗಮನದಿ ಬೆಳಗಿನಿಂದಡಿ ಪಲ್ಲು ನಡೆ ಹಂಸ ಗಮನದಿ ಬೆಳಗಿ ನಂಬಡಿ ಇಡುತ್ತಾ ಕಡಗಡ ಬಿಲ್ಗಳಿ ನಡು ಬೀದಿಯೊಳಗೆಲ್ಲ ಮಡದಿ ಸಾರುತ್ತ ಬಂದಳು ಮಡದಿ ಸಾರುತ್ತ ಬಂದಳು ಪನ್ನಾಗ ಜಯನನು ಸಣ್ಣ ನಾಮವನಿತು ರನ್ನದ ಕೊಳಲ ಪಿಡಿದು ಪನ್ನಾಗ ಜಯನನು ಸಣ್ಣ ನಾಮವನಿತು ರನ್ನಾದಿ ಕೊಳಲ ಪಿಡಿದು ಕನ್ಯೆಯ ಕೊಳಲ ಸಿಡಿದು ಕನ್ನೆ ಹೆಣ್ಣುಗಳ ಕೈ ಸನ್ನೆಯ ಮಾಡುತ್ತ ಚೆನ್ನ ಕೇಶವ ಬಂದನು ಕನ್ನೆ ಹೆಣ್ಣುಗಳ ಕೈ ಸನ್ನೆಯ ಮಾಡುತ್ತ ಚೆನ್ನ ಕೇಶವ ಕೃಷ್ಣನಿಗೆ ಒಂದು ಪೆಟ್ಟು ಹಾಕುವೆನೆಂದನು ಕೃಷ್ಣಯ್ಯ ಪೆಟ್ಟು ಹಾಕುವೆನೆಂದನು ಪೆಟ್ಟು ಹಾಕುವುದಕ್ಕೆ ಬಿಟ್ಟಿಗೆ ಬಿದ್ದಿಲ್ಲ ಇಷ್ಟು ಮಾತುಗಳ ತಕೋ ಬೊಲ್ಲರ ಬಲ ಇಷ್ಟು ಮಾತುಗಳ ತಕೋ ಪಟ್ಟಾದರ್ಶಿ ಹೇಳಿ ಕಟ್ಟಿಸುವೆ ಕೈಗಳ ಗುಟ್ಟಿ ನೋಡ್ತು ಮನೆ ಹೋಗೋ ಬೊಲ್ಲರ ಬಲ ಗುಟ್ಟಿ ನೋಡ್ತು ಮನೆ ಹೋಗೋ ಗುಟ್ಯಾಕೆ ಬೆಳೆ ಸದ್ಗುಣಶೀಲೆ ತುಪ್ಪಾದ ಸುಂಕ ಕೊಡೆ ಒಲ್ಲರ ಬಲೆ ಕೊಟ್ಟು ಹೋಗೆಲೆ ಸುಂಕವ ಎತ್ತು ಎಮ್ಮೆಗೆ ಸುಂಕ ಅಡಿಕೆ ಎಲೆಗೆ ಸುಂಕ ತುಪ್ಪಕ್ಕೂ ಸುಂಕವೇನು ಒಲ್ಲರ ಬಲ ತುಪ್ಪಕ್ಕೂ ಸುಂಕವೇನು ಮುದ್ದು ಮಾತಿಗೆ ನನ್ನ ತೆರಗ ಬಿಡುವನಲ್ಲ ಮುದ್ದು ಮಾತಿಗೆ ನಿನ್ನ ತೆರಗ ಬಿಡುವನಲ್ಲ ತುಪ್ಪ ಅಣ್ಣಯ್ಯ ಬಿಡು ಸೆರಗ ನಮ್ಮಣ್ಣ ತೆರಗ ಬಿಡು ಗೊಲ್ಲರ ಬಾಳ ತುಂಬಾನೆ ಸೆರಗ ಬಿಡು ಅಣ್ಣನು ನಾನಲ್ಲ ಅಣ್ಣಯ್ಯ ನಾನಲ್ಲ ನಿಮ್ಮಣ್ಣನ ಭಾವ ಕಣೆ ಗೊಲ್ಲ ತೀರನ್ನೇ ಕೊಟ್ಟು ಗೆಲ ಸುಂಕವ ಒಪ್ಪಾದಿಂದೂರೋಳು ತುಪ್ಪ ಮಾರುತ ಬಂದೆ ಅಪ್ಪ ಬೋಲ್ವಾ ಶ್ರೀಯರಿಗೆ ನಿಮ್ಮಪ್ಪ ನಾಳಿಯ ಕಣೆ ಬಲ್ಲ ತಿರನೆ ಕೊಟ್ಟು ಗೆಲೆ ಸುಂಕವ ಚಂದಾದಿ ನೂರೊಳು ತಂದು ಮಾರುತ ಬಂದೆ ಕಂದೆ